ಸುಗ್ಗಿಯ ಕಾಲ ನಮದಾಯಿ ತಂಡ ಹಿಗ್ಗಿ ಹಿಗ್ಗಿ ನಾವು ಕುಣಿಯೋಣ ಅಣ್ಣ ಚೈತ್ರ ಮಾಸದ ವಸಂತ ಋತುವು ಬಂದೇ ಬಂದಿತು ನೋಡಿರಣ್ಣ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನೋ ತಂದಾನಿ ತಾನೋ ತಾನಿ ತಂದಾನೋ ತಂದಾನಿ ತಾನೋ ತಾನೋ ಪತ್ತೆ ಪೈರು ಕಣ್ಣಿ ಹಬ್ಬವಾಗಿ ಎಲ್ಲೆಲ್ಲಿ ನೋಡಿದರು ಕಾಣುವುದನ್ನ ಪತ್ತೆ ಪೈರು ಕಣ್ಣಿ ಹಬ್ಬವಾಗಿ ಎಲ್ಲೆಲ್ಲಿ ನೋಡಿದರು ಕಾಣುವುದನ್ನ ತೆನೆಯ ನೋಡಲು ಮುತ್ತು ತುಂಬಿದಂತೆ ತೆನೆಯ ನೋಡಲು ಮುತ್ತು ತುಂಬಿದಂತೆ ನಗು ನಗುತ್ತಿರುವಂತೆ ಕಾಣುವುದನ್ನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನೋ ರೈತ ಬಾಂಧವರು ತೆನೆಯನ್ನೇ ಕೊಯ್ದು ಕಾಳು ರಾತಿ ಹಾಕಿ ಹಿಗ್ಗುವರನ್ನ ರೈತ ಬಾಂಧವರು ತೆನೆಯನ್ನೇ ಕೊಯ್ದು ಕಾಲು ರಾತಿ ಹಾಕಿ ಹಿಗ್ಗುವರನ್ನ ತಾಯಿ ಮಾರಮ್ಮಗೆ ಎಡೆಯನ್ನೇ ಹಾಕಿ ಕಾಯಿ ಕರ್ಪೂರವ ಹಚ್ಚುವರನ್ನ ತಾಯಿ ಮಾರಮ್ಮಗೆ ಎಡೆಯನ್ನೇ ಹಾಕಿ ಕಾಯಿ ಕರ್ಪೂರವ ಹಚ್ಚುವರನ್ನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ರಾತ್ರಿಯ ಸುತ್ತ ರೈತ ಬಾಂಧವರು ತಾಳ ಮದ್ದಳೆ ಪಿಡಿದು ಕುಣಿಯೋರನ್ನ ರಾತ್ರಿಯ ಸುತ್ತ ರೈತ ಬಾಂಧವರು ತಾಳ ಮದ್ದಲೆ ಪಿಡಿದು ಕುಣಿಯೋರನ್ನ ತಾಯಿ ಮರಮ್ಮಗೆ ನನಿಸುತ್ತ ರೈತರು ಜನಪದ ಗೀತೆ ಹಾಡುವರನ್ನ ತಾಯಿ ಮರಮ್ಮಗೆ ನನಿಸುತ್ತ ರೈತರು ಜನಪದ ಗೀತೆ ಹಾಡುವರಣ್ಣ ಸುಗ್ಗಿಯ ಕಾಲ ನಮದಾಯ್ತಣ್ಣ ಹಿಗ್ಗಿ ಹಿಗ್ಗಿ ನಾವು ಕುಣಿಯೋಣ ಅಣ್ಣ